ದುಶ್ಶಾಸನನ ವಧೆ ಇದು ಒಂದು ತಿರುವು ಅಭಿಮನ್ಯು ವಧ ಇದ್ದ ಹಾಗೆ ಕೌರವ ಸೈನ್ಯದಲ್ಲಿ ಮುಖಂಡರೆಲ್ಲ ಹೋದರು ಕರ್ಣ ಯಾರನ್ನು ಕಾಪಾಡಲಾರ ಎಂಬುದು ಸ್ಥಾಪಿತವಾಯಿತು ಬರೀ ಬಾಯಿಬಗಳು ಜಂಬಕೋರ ಶಲ್ಯ ಹೇಳಿದ್ದಷ್ಟು ನಿಜವಾಯಿತು ಆದರೆ ನನ್ನ ದುರ್ಯೋಧನ ದೂಷಣೆ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಶಲ್ಯನ ಕಾಲಿಗೆ ಬಿದ್ದು ಸಹಕಾರ ಅಂತ ಹೆಚ್ಚಿಗೆ ಕೇಳುವ ಸ್ಥಿತಿಯಲ್ಲೂ ಇರಲಿಲ್ಲ ಅವರವರ ಜಗಳಗಳನ್ನು ನೋಡಿದ್ದ ಅತ್ಯಂತ ಪ್ರೀನಾದ ತಮ್ಮ ತೊಂಬತ್ತೊಂಬತ್ತು ತಮ್ಮಂದರಲ್ಲಿ ದುಶಾಸನ ಮೇಲೆ ತುಂಬ ಪ್ರೀತಿ ಇತ್ತು ಭೀಮನ ಸೇಡು ತೀರಿ ಹೋಯಿತು ಅಂತೂ ಪ್ರತಿಜ್ಞೆ ಪೂರೈಸಿಕೊಂಡಲ್ಲ ನನ್ನ ಸರದಿ ಯಾವಾಗ ಬರುತ್ತೆ ಅಂತ ಭಯ ಆರಂಭವಾಯಿತು ಮನಸ್ಸು ಒಡೆದು ಹೋಯಿತು ಸ್ಥೈರ್ಯ ಕೆಟ್ಟು ಹೋಯಿತು ತತಸ್ತು ಪಾತಾಲ ತಲೇಶಯಾನಃ ನಾಗೋಶ್ವಸೇನ ಕೃತವೈರೋರ್ಜುನೇನ ರಾಜಂಸ್ತದಾ ಮುಕ್ತಃ ಮುಕ್ತ ಸುಧಾತಲೇ ನಾಗಾಸ್ತ್ರ ಬುಸುಗುಟ್ಟುವುದಕ್ಕೆ ಆರಂಭವಾಯಿತು ತಕ್ಷಕನ ಮಗ ಅವನು ಬರೀ ಬಾಣವಾಗಿದ್ದರಲ್ಲಿ ಬಂದು ಹಕ್ಕಿಕೊಂಡ ಅಯಂ ಹಿ ಕಾಲೋಸ್ಯ ದುರಾತ್ಮನೋವೈ ಅರ್ಜುನನೆಂಬ ದುರಾತ್ಮ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಬತ್ತಳಿಕೆಯಲ್ಲಿ ಕೂತಿದ್ದವನು ಕರ್ಣನ ಕಿವಿಯಲ್ಲಿ ನನ್ನನ್ನು ಪ್ರಯೋಗ ಮಾಡು ನನ್ನನ್ನು ಪ್ರಯೋಗ ಮಾಡು ನನ್ನನ್ನು ಯಾವಾಗ ಪ್ರಯೋಗ ಮಾಡ್ತೀಯ ಅಂತ ಎರಡು ಮೂರು ಸಲ ಹೇಳಿದಾಗ ಕರ್ಣ ಹಿಂತಿರುಗಿ ನೋಡಿದ ಯಾರೋ ಮಾತಾಡ್ತಾ ಇದ್ದಾರಲ್ಲ ಯಾರದು ಅಂತ ಗಟ್ಟಿಯಾಗಿ ಕೇಳಿದ ಯಾರೂ ಇರಲಿಲ್ಲ ಅಲ್ಲಿ ಬಾಣ ಹೇಳಿತು ನಾನು ನಿನ್ನ ಬತ್ತಳಿಕೆಯಲ್ಲಿ ಕೂತಿದ್ದೇನೆ ನನಗೂ ನಿನಗೂ ಇಬ್ಬರಿಗೂ ಸಮಾನವಾದ ಶತ್ರು ಈ ಅರ್ಜುನ ನನ್ನ ನೀನು ಕೊಲ್ಲುವ ಮೂಲಕ ನನಗೂ ತೃಪ್ತಿಯನ್ನು ಮಾಡು गौरिपुग्नं समधत्तकर्णः सुसञ्चितं सर्पमुखं ज्वलन्तं रौद्रं शरं सन्नतमुग्रधौतं ಪಾರ್ಥಾರ್ಥಮತ್ಯರ್ಥಚರಾಭಿಗುಪ್ತಂ ಅರ್ಜುನನಿಗೋಸ್ಕರ ಬಹಳ ದಿವಸ ಕಾಯ್ದಿಟ್ಟಿದ್ದು ಆ ಬಾಣವನ್ನು ಸೆಳೆದು ರೈ ಅಂತ ಕೈಗೆತ್ತಿಕೊಂಡ ನಚಾಪಿ ತಂಬುಬುಧೇ ಸೂತಪುತ್ರ ಇದರ ಚರಿತ್ರೆ ಗೊತ್ತಿರಲಿಲ್ಲ ಅವನಿಗೆ ಯಾವುದೋ ಒಂದು ಅಸ್ತ್ರ ಬಂದು ಸೇರಿಕೊಂಡಿತು ಅದಷ್ಟೇ ಗೊತ್ತಿತ್ತು ಯಾರು ನೀನು ಅಂತ ಕೇಳಲಾಗಿ ಸರ್ಪ ಅಸ್ತ್ರ ತನ್ನ ಕಥೆಯನ್ನೆಲ್ಲ ಹೇಳಿತು ಕಾಂಡವಧನದಲ್ಲಿ ತಲೆ ಮಾತ್ರ ಉಳಿದು ಹೀಗಾಯಿತು ಅಂತ ಒಳ್ಳೇದಾಯಿತು ಅಂತ ಅದನ್ನು ಕೈಗೆ ತಗೊಂಡ ಬಾಣೇ ಪ್ರವಿಷ್ಟಂ ಯೋಗ ಬಲೇನ ನಾಗಂ ದಶಶತನಯನೋಹಿಂ ಹಿಂ ದೃಶ್ಯ ಬಾಣೇ ಪ್ರವಿಷ್ಟಂ दशशतनयनः अहिं प्रविट्निहत इति सुतो मे सस्तगात्रो ಶ್ರೇಷ್ಠ ಭಾವೋಜಿತಾತ್ಮ श्रेष्ठभावोजितात्माः ಮಾ ವ್ಯಥಿಷ್ಠ ಜಯಶ್ರೀಹಿ ಆ ಬಾಣವನ್ನು ತೆಗೆದ ದೇವತೆಗಳೆಲ್ಲ ಭಯಪಡ್ತಾ ಇದ್ದಾರೆ ಆಸುರಿ ಶಕ್ತಿಗಳೆಲ್ಲ ನಡುಗುತ್ತಾ ಇದ್ದಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಾಣದಲ್ಲಿ ಕೂಡಿದ್ದಾನೆ ಗುರಿ ಇಡಬೇಕು ಅರ್ಜುನನ ತಲೆಗೆ ಗುರಿ ಇಟ್ಟ ಅದನ್ನು ನೋಡಿದ ಶಲ್ಯ ತಥೋಬ್ರವೀನ್ ಮದ್ರರಾಜೋ ಮಹಾತ್ಮ ದೃಷ್ಟ ಕರ್ಣಂ ಪ್ರತಿಹೇಷು ಪ್ರಹಿತೇಶಂ ತುಮಗ್ರಂ ನ ಕರ್ಣಗ್ರೀವಾಭಿರೇಷು ಲಭ್ಯತೆ ಸಮೀಕ್ಷ ಸಂಸಸ್ವ ಶರಂ ಶಿರೋಧ್ರಂ ಈ ಗುರಿ ಇಟ್ಟಿರೋದು ಕೊರಳಿಗೆ ಅದು ತಪ್ಪು ಯಾಕೆ ಕೃಷ್ಣ ಎದುರು ಕೂತಿರೋನು ಮಾಯಾವಿ ಏನಾದರೂ ತಂತ್ರವನ್ನು ಮಾಡಿ ಗುರಿ ತಪ್ಪಿಸಿಬಿಟ್ರೆ ಅದು ಕಿರೀಟಕ್ಕೆ ಮಾತ್ರ ತಗಲತ್ತೆ ಆದ್ದರಿಂದ ಗುರಿ ಬದಲಿಸು ಎದೆಗೆ ಇಡು ಅರ್ಜುನನ ಎದೆಗೆ ಗುರಿ ಇಟ್ಟರೆ ಎದೆ ತಪ್ಪಿದರೂ ಕೊರಳಿಗಾದರೂ ಬೀಳುತ್ತೆ ಅಂತ ಹೇಳಲಾಗಿ ಛೀ ಎಂದ ಅವನು ಕಾರಣ ನಾನು ಏನು ತೆಗೆದುಕೊಂಡೆ ನೀನು ರಾಮಾಯಣದ ರಾಮಚಂದ್ರನಿಗೆ ಸಮ ನಾನು ನಾನು ಗುರಿ ಇಟ್ಟದ್ದನ್ನು ತಪ್ಪಿಸೋದಿಲ್ಲ ಬಾಯಿ ಮಿಸ್ಕೊಂಡು ಕೂತ್ಕೊ ಅಂತ ಹೇಳಲಾಗಿ ಅದನ್ನು ಅನುಭವಿಸು ಅವನು ನ ಸಂಧತ್ತೆ ದ್ವಿಶರಂ ಶಲ್ಯ ಒಂದು ಬಾಣವನ್ನು ಎರಡು ಸಲ ಇಡುವುದಿಲ್ಲ ಈ ಕಾರಣ ನಮ್ಮ ಆದೃಶ ಜಿಂಹಯುದ್ಧ ಭವಂತು ನನ್ನಂಥವರು ಮಾಯಾ ಯುದ್ಧವನ್ನೇನೂ ಮಾಡುವುದಿಲ್ಲ ಮೋಸ ಮಾಡುವುದಿಲ್ಲ ಹಾಗಿದ್ರೆ ಅಭಿಮನ್ಯುವನ್ನು ಹಾಕೊಂದೆ ಅಂತ ಕೇಳಿದ ಶಲ್ಯ ಅಲ್ಲಿಂದಲೇ ಶುರುವಾಯಿತು ಹತೋಸಿ ವೈ ಫಾಲ್ಗುನ ಇತ್ಯಧಿಕ್ಷಿಪತಿ ಲೇ ಅರ್ಜುನ ಈಗ ನೀನು ಸತ್ಯ ನೋಡು ಎಂಬುದಾಗಿ ಬಾಣವನ್ನು ಎಳೆದದ್ದೇ ಅರ್ಜುನನ ಕೊರಳಿಗೆ ಬಿಟ್ಟೆ ಬಿಟ್ಟ ಪ್ರಯೋಗ ಮಾಡಿದ ಅದನ್ನು ನೋಡಿದ ಶ್ರೀಕೃಷ್ಣ ಕುದುರೆ ಶಾಸ್ತ್ರ ಬಲ್ಲವನು ಎಡಗೈಲಿ ಲಗಾಮನ್ನು ಹಿಡ್ಕೊಂಡು ಬಲಗೈ ಚಾವುಟಿಯಿಂದ ಮೆಲ್ಲಿಗೆ ಕುದುರೆಗಳನ್ನು ಮುಟ್ಟಲಾಗಿ ಕುದುರೆಗಳು ನಾಲ್ಕು ಕಾಲಿನ ಮೇಲೆ ಮಡಚಿಕೊಂಡು ಕೆಳಗೆ ಕೂತು ಬಿಟ್ಟವು ಕೂತು ಕೂಡಲೇ ರಥ ಕೆಳಗಿಳಿಯಿತು ಬಾಣ ನೇರವಾಗಿ ಬಂದದ್ದೇ ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೋಗಿ ಆಕಾಶದಲ್ಲಿ ಸುಟ್ಟು ಬೂದಿ ಮಾಡಿತು ಅಥಾರ್ಜುನಸ್ಯ ಉತ್ತಮ ಗಾತ್ರಭೂಷಣಂ ಧರಾವಿಯದ್ಯೌ ಸಲಿಲೇಶು ವಿಷ್ಣುತಂ ವ್ಯಾಳಾಸ್ತ ಸರ್ಗೋತ್ತಮ ಯತ್ನಂ ಮನ್ಯುಭೀ ಶರೇಣ ಮೂರ್ಧ್ನ ಪ್ರಜಹಾರ ಆಕಾಶದಲ್ಲಿ ಛಟಾರ್ ಅಂತ ಊರಿದು ಬೂದಿಯಾಯಿತು ಅರ್ಜುನ ನೋಡಿದೆ ಇದೇನಿದು ಕಿರೀಟಿ ಶ್ವೇತವಾಹನ ದೇವೇಂದ್ರ ಕೊಟ್ಟ ಕಿರೀಟ ಅಯ್ಯೋ ಕಿರೀಟ ಹೋಯ್ತಲ್ಲ ಅಂದ ತಿರುಗಿ ನೋಡಿ ಹೇಳಿದ ಕೃಷ್ಣ ತಲೆ ಉಳಿಯುತ್ತಲ್ಲ ಅಂತ ಸಂತೋಷ ಪಟ್ಕೊಳ್ಳೋದು ಬಿಟ್ಟು ಕಿರೀಟ ಹೋಯ್ತಲ್ಲ ಅಂತ ಇನ್ನೊಂದು ಕಿರೀಟ ಮಾಡಿಸ್ಕೊಡ್ತೇನೆ ಸುಮ್ಮನೆಯರು ನೀನು ತಲೆಗೆ ಕಿರೀಟ ಇಲ್ಲದೆ ಯುದ್ಧ ಮಾಡಬಾರ್ದಲ್ಲ ಅಂತ ರಥದಲ್ಲಿಟ್ಟಿದ್ದ ಬಿಳಿ ವಸ್ತ್ರವನ್ನು ಮತ್ತೆ ತಲೆಗೆ ಸುತ್ತಕೊಳ್ತಾನೆ ಮೇಲೆ ಕರ್ಣ ಒಂದು ಚಮತ್ಕಾರವನ್ನು ಮಾಡಿದ ಇದು ದಕ್ಷಿಣ ಪಾಠದಲ್ಲಿ ಮಹಾಭಾರತದಲ್ಲಿ ವಿಶೇಷವಾಗಿದೆ ಇನ್ನೊಂದು ಬಾಣ ಪ್ರಯೋಗದಿಂದ ಅರ್ಜುನನ ರಥವನ್ನು ಹತ್ತು ಅಡಿ ಹಿಮ್ಮೆಟ್ಟಿಸಿದ ಅದನ್ನು ನೋಡಿ ಕೋಪಗೊಂಡು ಅದು ಕೃಷ್ಣ ಮೇಲುಗಡೆ ಆಂಜನೇಯ ದೇವದತ್ತ ಶಂಖ ಗಾಂಡೀವ ಇರತಕ್ಕ ಮಹಾರಥವನ್ನು ಅಡಿ ಹಾರುವಂತೆ ಮಾಡಿದ ಭೇಷ್ ಅಂದ ಕೃಷ್ಣ ಅದನ್ನು ನೋಡಿ ಏ ಕರ್ಣ ಒಳ್ಳೆ ಕೆಲಸ ಮಾಡಿದೆ ಅಂತ ರೇಗೆ ಹೋಯ್ತು ಅರ್ಜುನನಿಗೆ ನಾನು ಮಾಡ್ತೇನೆ ನೋಡು ಅಂತ ಕರ್ಣನ ತೇರನ್ನು ಶಲ್ಯನ ಸಮೇತ ನೂರಡಿ ಹಿಂದಕ್ಕೆ ಹೋಗುವಂತೆ ಮಾಡಲಾಗಿ ಸುಮ್ಮನೆ ಇದ್ದ ಅರ್ಜು ಕೃಷ್ಣ ಏನಿದು ಹತ್ತಡಿ ಅವನು ಹಿಂದೆ ಎದುರಿಸಿದ್ದಕ್ಕೆ ಭೇಷಂತಿಯೇ ನಾನು ನೂರಡಿ ಸಾಗಿಸಿದ್ದೇನೆಲ್ಲ ಅಂತ ಕೇಳಲಾಗಿ ಅದು ಪೊಳ್ಳು ರಥ ಕಾಣು ಅದರಲ್ಲಿ ಏನೂ ಇಲ್ಲ ನಮ್ಮ ರಥದಲ್ಲಿ ನಾನು ಕೂತಿದ್ದೇನೆ ಮೇಲಾಂಜನೇಯ ಇದ್ದಾನೆ ನಿನ್ನ ಕೈಲಿ ಅಗ್ನಿದತ್ತವಾದ ಬಿಲ್ಲಿದೆ ಇದನ್ನು ಹತ್ತಡಿ ಹಿಮ್ಮೆಟ್ಟಿಸೋದು ಸಾಮಾನ್ಯವಾದ ವಿಷಯವಲ್ಲ ಕರ್ಣ ನಿಜವಾಗಿ ಶೂರನೇ ವೀರನೇ ಹೌದು ಆದರೆ ಋಷಿ ಶಾಪಗ್ರಸ್ತ ಇದ್ದಾನೆ ಈಗ ಅವನನ್ನು ಮುಗಿಸ್ಬೇಕು ಮುಗಿಸುವ ಕಾಲ ಬಂದಿದೆ ಮುಗಿಸು ಅಂತ ಹೇಳಲಾಗಿ ಈ ಕಡೆಯಲ್ಲೇನಾಯಿತು ಆ ಬಾಣ ಸರ್ಪಾಸ್ತ್ರವಾದದ್ದು ಅರ್ಜುನನ ಕಿರೀಟವನ್ನು ಸುಟ್ಟು ಭಸ್ವ ಮಾಡಿ ನಿರಾಶೆಗೊಂಡು ಅರ್ಜುನ್ ತಲೆ ಸಿಕ್ಕಲಿಲ್ವಲ್ಲ ಅಂತ ಭೂಮಿಯನ್ನೆಲ್ಲ ಬಳಸಿಕೊಂಡು ಮತ್ತೆ ಕರ್ಣನ ಬತ್ತಳಿಕೆಯಲ್ಲಿ ಬಂದು ಸೇರಿಕೊಳ್ಳುವ ಪ್ರಯತ್ನವನ್ನು ಮಾಡಿತು ಕರ್ಣ ನನಗೆ ಇನ್ನೊಂದು ಅವಕಾಶವನ್ನು ಕೊಡು ಮತ್ತೆ ಹೂಡು ಅಂತ ಕೇಳಲಾಗಿ ಛೀ ತೊಟ್ಟಬಾಣವನ್ನು ತೊಡೋದಿಲ್ಲ ಅಂತ ಹೇಳಿದ ಆಗ ಶಲ್ಯ ಹೇಳಿದ ಆಪತ್ಕಾಲದಲ್ಲಿ ಪ್ರತಿಜ್ಞೆ ಇಲ್ಲ ಮರ್ಯಾದೆ ಇಲ್ಲ ಇನ್ನೊಂದು ಸಲ ಹೂಡೋದನ್ನು ಆ ಬಾಣವೇ ಕೇಳ್ತಾ ಇದೆ ಅದನ್ನು ಹೂಡಿ ಅರ್ಜುನನ ಎದೆಗಿಡು ಈ ಸಲ ನೋಡು ಅಂತ ಹೇಳಲಾಗಿ ನೀ ಸುಮ್ಮನೆ ಕೂತ್ಕೋ ನಿನಗೇನು ಗೊತ್ತು ನಾ ಶ್ರೀರಾಮಚಂದ್ರ ಸಮಾನ ದುಶ್ಚರಂನ ಅಭಿಸಂಧತ್ತೆ ದುರ್ದದಾತಿ ನ ತಾಶ್ರಿತಾನೇ ರಾಮ ಎರಡು ಸಲ ದಾನ ಕೊಡೋದಿಲ್ಲ ಒಂದೇ ಸಲ ಕೊಡುವುದು ಎಲ್ಲ ಕೊಡುವುದನ್ನು ಎರಡು ಸಲ ಮಾತಾಡೋದಿಲ್ಲ ಅಭಿಭಾಷತೆ ರಾಮ ಎಂದು ಎರಡು ಮಾತನಾಡುವುದಿಲ್ಲ ಅವನು ಏಕಪತ್ನಿ ತೊಟ್ಟದ್ದು ಒಂದು ಬಾಣ ಬಿಟ್ಟದ್ದು ಒಂದೇ ಬಾಣ ಇಟ್ಟದ್ದು ಒಂದೇ ಬಿಲ್ಲು ಕೈ ಹಿಡಿದದ್ದು ಒಂದೇ ಹೆಂಡತಿ ಹೇಳಿದ್ದು ಒಂದೇ ಮಾತು ಆ ರಾಮನಿಗೆ ಸಮ ಅಂತ ಹೇಳಿಕೊಳ್ಳುವಾಗ ಐದಾರು ಸಲವಾಯಿತು ಛೀ ನಿನ್ನಂಥ ಮೂರ್ಖನಿಗೆ ನಾನು ಇಷ್ಟೊತ್ತು ಸಾರಥ್ಯ ತಪ್ಪಾಯಿತು ನಿನ್ನ ಕುದುರೆ ರಥ ನೀನೇ ನಡೆಸ್ಕೋ ಅಂಥೇಳಿ ರಥದ ವಾಕ್ಯಗಳನ್ನು ಕರ್ಣನ ಮುಸುಡಿ ಮೇಲೆ ಎಸೆದು ಶಲ್ಯ ಯುದ್ಧ ಭೂಮಿಯಿಂದ ಹೋಗಿಬಿಟ್ಟ ಬಿರುಬಿರನ್ನು ಹೋಗಿಬಿಟ್ಟ ದುರ್ಯೋಧನ ನೋಡಿದ ಅಯ್ಯೋ ಈ ಭಾಗ್ಯಕ್ಕೆ ಇವನೇ ಸಾರಥಿ ಬೇಕು ಅಂತ ಅವನೇ ಕೇಳಿಕೊಂಡು ತನ್ನ ಮೃತ್ಯುವನ್ನು ತಾನೇ ತಂದುಕೊಂಡು ಇದು ಯಾರು ಇನ್ನು ಕರ್ಣನ ಕಾಪಾಡೋರು ಅಂತ ಯೋಚನೆ ಮಾಡ್ತಾ ಇರುವಷ್ಟರಲ್ಲಿ ಇನ್ನಷ್ಟು ಮುಂದಕ್ಕೆ ಕರ್ಣನೇ ಯೋಚನೆ ಮಾಡಿದ ಕುದುರೆಗಳ ವಾಗೆಯನ್ನು ಎಡಗೈಯಲ್ಲಿ ಸುತ್ತಿಕೊಂಡು ಈ ಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಎಡಗೈಯಲ್ಲಿ ಬಿಲ್ಲು ಹಿಡಿದಿದ್ದಾನೆ ಆ ಅದೇ ಕೈಯಲ್ಲಿ ಲಗಾಮನ್ನು ಸುತ್ತಿಕೊಂಡಿದ್ದಾನೆ ಬಲಗೈಯಲ್ಲಿ ಬಾಣ ಪ್ರಯೋಗ ಮಾಡಬೇಕು ಬಾಣ ಪ್ರಯೋಗ ಮಾಡುವಾಗ ಈ ಕಡೆ ಆ ಕಡೆ ಕೈ ತಿರುಗಿಸಿದರೆ ಲಗಾಮು ಬದಲಿಯಾಗಿ ಕುದುರೆಗಳ ದಿಕ್ಕು ತಪ್ಪುತ್ತೆ ಕುದುರೆಗಳಿಗೆ ದಿಕ್ಕು ಮಾಡಿಸಿದರೆ ಬಿಲ್ಲಿಗೆ ದಿಕ್ಕಿರೋದಿಲ್ಲ ಮಂಗಳಾರತಿ ಮಾಡುವಾಗ ಹೊಸಬರು ಎಡಗೈಲಿ ಗಂಟೆ ಬಲಗೈಲಿ ಮಂಗಳಾರತಿ ಇಟ್ಕೊಳ್ಳುವಾಗ ಇದನ್ನು ಹೀಗಾಡಿಸ್ಬೇಕು ಇದನ್ನು ಹೀಗೆ ತಿರುಗಿಸ್ಬೇಕು ಕೆಲವು ಎರಡನ್ನು ಹೀಗೆ ಮಾಡುವುದು ಎರಡನ್ನು ಹೀಗೆ ಮಾಡುವುದು ಹೊಸ ಪೂಜೆ ಮಾಡಿದ್ರೆ ಹೇಗಿರುತ್ತೆ ನೋಡಿ ಇದು ಅಭ್ಯಾಸವಿಲ್ಲ ಕಣ್ಣನಿಗೆ ಅಷ್ಟರಲ್ಲಿ ಒಬ್ಬ ಬ್ರಾಹ್ಮಣೋತ್ತಮ ಕೊಟ್ಟ ಶಾಪದಿಂದ ಅವನ ರಥದ ಗಾಲಿಗಳು ಯುದ್ಧಭೂಮಿಯ ಕೆಸರಿನ ರಕ್ತದಲ್ಲಿ ಹೂತು ಹೋದವು ಒಂದು ಕಡೆ ಚಕ್ರ ಹೂತುಕೊಂಡು ಬಿಟ್ಟಿತು ರಥ ಹೀಗಾಯಿತು ಒಂದು ಚಕ್ರ ಮೇಲಕ್ಕೆ ಬಂದ್ಬಿಡ್ತು ಇನ್ನೊಂದು ಚಕ್ರ ಹೂತ್ಕೊಂಡಿದೆ ಕುದುರೆಗಳು ಆಕಾಶದಲ್ಲಿ ನೇತಾಡ್ತಾ ಇವೆ ಇವನು ಏನು ಮಾಡಿದರೂ ದಾರಿಗೆ ಬರ್ತಾ ಇಲ್ಲ ತುಂಬ ಯೋಚನೆ ಆಯಿತು ಆಗ ಕೊನೆಯದಾಗಿ ಕೃಷ್ಣನಿಗೆ ಮತ್ತು ಅರ್ಜುನನಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಅಯ್ಯೋ ನನಗೆಂಥ ದುರ್ ದುರ್ಗತಿ ಬಂದಿತು ಧರ್ಮ ಪ್ರಧಾನಂ ಕಿಲಪಾತಿ ಧರ್ಮ ಮಹಾವಾಕ್ಯ ಇತ್ಯಬ್ರುವನ್ನೇ ಧರ್ಮವಿದ ಸದೈವ ಧರ್ಮದಲ್ಲಿಯೇ ಆಚರಣೆಯಲ್ಲಿಯೇ ಇದ್ದವನು ಅವನು ಆಚರಿಸುವ ಧರ್ಮದಿಂದ ಕಾಪಾಡಲ್ಪಡ್ತಾನೆ ಅಂತ ದೊಡ್ಡವರು ಹೇಳ್ತಾರೆ ವಯಂಚ ಧರ್ಮೇ ಪ್ರಯತಾಮ ನಿತ್ಯಂ ನಾವಂತೂ ಸದಾ ಧರ್ಮದಲ್ಲಿಯೇ ಇರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಚರ್ತುಂ ಯಥಾಶಕ್ತಿ ಯಥಾ ಅಶ್ರುತಂಚ ನನಗೆ ತಿಳಿದ ಮಟ್ಟಿಗೆ ಧರ್ಮವನ್ನೇ ಆಚರಣೆ ಮಾಡ್ತಾ ಇದ್ದೇನೆ ಆದರೆ ಸಚಾಪಿ ನಿಘ್ನಾತಿ ನಪಾತಿ ಭಕ್ತಾನಿ ಹಾ ಹಾಳ ಧರ್ಮ ಎಂಬುವುದು ನನ್ನನ್ನು ಕಾಪಾಡ್ತಾ ಇಲ್ಲ ನಾನು ಮಾಡಿದ ಧರ್ಮ ನನ್ನನ್ನು ಕಾಪಾಡ್ತಾ ಇಲ್ಲ ನನ್ನನ್ನೇ ಕೊಲ್ತಾ ಇದೆ ಮನ್ಯೇನ ನಿತ್ಯಂ ಪರಿಪಾತಿ ಧರ್ಮ ಇದರಿಂದ ಏನು ಸಿದ್ಧಾಂತವಾಗುತ್ತೆ ಅಂದರೆ ಧರ್ಮವನ್ನು ನೀವು ಪಾಲಿಸಿದರೂ ಧರ್ಮ ನಿಮ್ಮನ್ನು ಕೈ ಬಿಡದೆ ಕಾಪಾಡಬೇಕು ಅಂತ ನಿಯಮ ಇಲ್ಲ ಅಂತ ಕಾಣುತ್ತೆ ನಮಗೆ ಆಶ್ಚರ್ಯವಾಗುತ್ತೆ ಕಾರಣ ಎಲ್ಲಿ ಧರ್ಮವನ್ನು ಪರಿಪಾಲನೆ ಮಾಡಿದ್ದ ದ್ರೌಪದಿಯ ಮಾನ ಕಳೆಯುವುದರಲ್ಲಿ ಮನೆ ತಂತ್ರದಲ್ಲಿ ಘೋಷಯಾತ್ರೆಯಲ್ಲಿ ಕೌರವರ ಸಕಲ ದುಷ್ಟಯತ್ನದಲ್ಲಿ ಪಾಲ್ಗೊಂಡವನು ತನ್ನಂತಾನೇ ಧರ್ಮಶೀಲ ಅಂತ ಹೊಗಳ್ಕೊಳ್ತಾ ಇದ್ದಾನೆ ಬೇರೆಯವರು ಹೊಗಳೋರಿಲ್ಲವಾದ್ದರಿಂದ ಅರ್ಜುನನ್ ನೋಡಿದ ಅಯ್ಯ ಪಾರ್ಥ ಭೋ ಭೋ ಪಾರ್ಥ ಮಹೇಶ್ವಾಸ ನುಹೂರ್ತಂ ಪರಿಪಾಲಯ ಒಂದು ಸ್ವಲ್ಪ ನನಗೆ ಅವಕಾಶವನ್ನು ಕೊಡು ನನ್ನ ಹೀನ ಸ್ಥಿತಿಯಲ್ಲಿ ನನ್ನನ್ನು ನೀನು ಕೊಲ್ಲತಕ್ಕದ್ದು ನ್ಯಾಯವಲ್ಲ ಈ ಚಕ್ರವನ್ನು ಮೇಲೆ ಕೆತ್ತುತ್ತೇನೆ ಮೊದಲು ರಥ ಸರಿಯಾದ ಸಮಸ್ಥಲದಲ್ಲಿ ನಿಂತುಕೊಳ್ಳಲಿ ಆಮೇಲೆ ನಾನು ಕುದುರೆಗಳನ್ನು ನಡೆಸ್ತೇನೆ ನನ್ನ ಕೈ ಚಳಕ ನೋಡುವಂತೆ ಸ್ವಲ್ಪ ಸಮಯಾವಕಾಶವನ್ನು ಕೊಡು ಅಂತ ಕೇಳಿದ ಅದಕ್ಕೆ ಅರ್ಜುನ ಅಯ್ಯೋ ಅನಿಸ್ಬಿಡ್ತು ಮನಸ್ಸಿನಲ್ಲಿ ಅವನಿಗೆ ಇದೆಲ್ಲ ಕುಮಾರವ್ಯಾಸ ಬೇರೆ ರೀತಿ ಮಾಡಿಬಿಟ್ಟಿದ್ದಾನೆ ಕರ್ಣನನ್ನು ನೋಡಿ ಅರ್ಜುನನಿಗೆ ಧರ್ಮರಾಜನ ಮುಖದ ಛಾಯೆ ಕಂಡು ಕರ್ಣನಾರೆಂದ ಕರ್ಣನಾರೆಂದ ಕರ್ಣನಾರೆಂದ ಕೃಷ್ಣ ನಿಜವನ್ನು ಹೇಳು ಇವನು ಯಾರು ಇವನು ಯಾರು ಅಂತ ಕೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಇವನು ಅಂತ ಗೊತ್ತಿಲ್ವೇ ಇವನೇ ನಿನ್ನ ಮಗನನ್ನು ಕೊಂದವನು ಇವನೇ ನಿನ್ನ ಹೆಂಡತಿ ಮಾನವನ್ನು ತೆಗೆದವನು ಇವನೇ ನಿಮ್ಮನ್ನು ಸುಡಿಸಿದವನು ಕೌರವರ ಎಲ್ಲ ಹತ್ರಕ್ಕೆ ಇವನೇ ಕಾರಣನಾದವನು ಇಂಥ ಪಾಪಿಗೆ ಅವಕಾಶ ಬೇರೆ ಕೊಡುವುದು ಸುಡುವುದಕ್ಕೆ ಮುಗಿಸು ಇವನನ್ನು ಎಂಬುದಾಗಿ ಕೃಷ್ಣ ಹುರಿದುಂಬಿಸ್ತಾನೆ ಅಂತ ಅದು ಪ್ರಸಂಗಾಂತರ ಇಲ್ಲಿ ತುಂಬ ಗಂಭೀರವಾಗಿ ಬರೆದಿದ್ದಾರೆ ವೇದವ್ಯಾಸರು ಏ ಕರ್ಣ ಏನೆಂದೇ ನೀನು ಧರ್ಮವನ್ನು ಕಾಪಾಡಿದೆಯಲ್ಲ ಜೀವನದಲ್ಲಿ ಒಂದೇ ಒಂದು ಪ್ರಸಂಗವನ್ನು ಹೇಳಿ ನೋಡೋಣ ಯದಾ ಸಭಾಯ ರಾಜಾನಂ ಅನಕ್ಷಜ್ಞಂ ಯುಧಿಷ್ಠಿರಂ ಜೂಜು ಗೊತ್ತಿಲ್ಲದೆ ಇದ್ದ ಧರ್ಮರಾಜನನ್ನು ಕರೆದು ಅಜೈಷೀತಿ ಶಕುನಿ ಜ್ಞಾನಾತಿ ಬುದ್ಧಿಪೂರ್ವಕವಾಗಿ ಶಕುನಿ ಗೆದ್ದನಲ್ಲ ಕ್ವತೆ ಧರ್ಮಸ್ತದಾಗತಃ ನಿನ್ನ ಧರ್ಮ ಎಲ್ಲಿ ಹೋಗಿತ್ತಾವಾಗ ವನವಾಸ ವ್ಯತೀತೆ ಚ ಕರ್ಣ ವರ್ಷೇ ತ್ರಯೋದಶೆ ಹದಿಮೂರನೇ ವರ್ಷ ಪಾಂಡವ್ರದ್ದು ಮುಗಿದಿದ್ದಾಗ ನ ಪ್ರಯಚ್ಛಸಿ ಯದ್ರಾಜ್ಯಂ ಪಾಂಡವ ರಾಜ್ಯ ಅವ್ರಿಗೆ ಕೊಡಬೇಡ ಅಂತ ದುರ್ಯೋಧನಿಗೆ ದುರ್ಬುದ್ಧಿ ಪ್ರೇರಣೆ ಮಾಡಿದ್ಯಲ್ಲ ಆವಾಗೆಲ್ಲಿ ಹೋಗಿತ್ತು ನಿನ್ನ ಧರ್ಮ ಯದ್ಭೀಮಸೇನಂ ಸರ್ಪೈಶ ವಿಷಯುಕ್ತೈಶ್ಚ ಭೋಜನೈ ಅಚರತಿ ತ್ವನ್ಮತೆ ರಾಜ ಕೊತೆ ಧರ್ಮಸ್ತಥಾಗತಃ ಭೀಮನಿಗೆ ವಿಷ ಉಣ್ಣಿಸಿ ನದಿಯಲ್ಲಿ ಮುಳುಗಿಸಿದರಲ್ಲ ನಿನ್ನದೇ ಅಲ್ವೇ ಪ್ರೇರಣೆ ಆಗಿಲ್ಲಿ ಹೋಗಿತ್ತು ಧರ್ಮ ಯದ್ವಾರಣಾವತೆ ಪಾರ್ಥಾನ್ ಸುಪ್ತಾನ್ ಜತುಗೃಹೇ ತದ ಮಲಗಿದ್ದ ಪಾಂಡವರನ್ನ ಅರ್ಗಿನ ಮನೆಯಲ್ಲಿ ಸುಡಿಸೋ ಯತ್ನ ನೀನೇ ಅಲ್ವೇ ಪ್ಲಾನ್ ಹಾಕ್ಕೊಟ್ಟವನು ಆಗಿಲ್ಲಿ ಹೋಗಿತ್ತು ಯದನಾರ್ಯೈ ಪುರ ಕೃಷ್ಣಂ ಕ್ಲಿಶ್ಯಮಾನ ಮನಾಗಸಂ ತಪ್ಪು ಗೊತ್ತಿರ ತಪ್ಪು ಮಾಡಿಲ್ಲದೆ ಇರ್ತಕ್ಕಂಥ ದ್ರೌಪದಿಯನ್ನು ಸಭೆಗೆ ಹೇಳಿ ತರಿಸಿದೆಯಲ್ಲ ಅವಳು ಸೀರೆಯನ್ನು ಸುಲಿ ಬೆತ್ತರೆ ಮಾಡು ಅಂತ ನೀನೇ ಅಲ್ಲವೇ ಹೇಳಿದವನು ಆಗಿಲ್ಲಿ ಹೋಗಿತ್ತು ನಿನ್ನ ಧರ್ಮ ವಿನಷ್ಟ ಪಾಂಡವ ಕೃಷ್ಣೇ ಹೇ ಕೃಷ್ಣೇ ಪಾಂಡವರೆಲ್ಲ ಹೋಗಿಬಿಟ್ರು ದುರ್ಯೋಧನ ಕೈ ಹಿಡಿ ಅವನು ತೊಡೆಯನ್ನೇರು ಅಂತ ಹೇಳಿದೆಲ್ಲ ಆವಾಗಿಲ್ಲಿ ಹೋಗಿತ್ತು ನಿನ್ನ ಧರ್ಮ ರಾಜ್ಯ ಲುಬ್ಧ ಪುನಃ ಕರ್ಣ ಸಮಾವ್ಯತಸಿ ಪಾಂಡವಾನಿ ಯದಾ ಶಕುನಿಮಾಶ್ರಿತ್ಯ ಕೊತೆ ಧರ್ಮಸ್ತದಾಗತಃ ಘೋಷಯಾತ್ರೆಯಲ್ಲಿ ಪಾಂಡವರ ಹೊಟ್ಟೆ ಉರಿಸಿಯಲ್ಲ ಆವಾಗ ಇಲ್ಲಿ ಹೋಗಿತ್ತು ಗದ್ಯೇಶ ಧರ್ಮ ತತ್ರ ನ ಇಲ್ಲೆಲ್ಲೂ ಕಾಣದೇ ಇದ್ದ ಧರ್ಮ ಇವತ್ತು ನಿನ್ನನ್ನು ಕಾಪಾಡಬೇಕು ಏನೋ ಧರ್ಮ ಮಾಡಿಬಿಟ್ಟಂತೆ ಒಂದು ಧರ್ಮವೂ ನನಗೆ ಕಾಣಲಿಲ್ವಲ್ಲ ನಿನ್ನ ಧರ್ಮ ಏನು ಮಾಡಿದ್ದೇನೆ ಹೇಳು ಏವ ಮುಕ್ತ ಸದಾ ಕರ್ಣೋ ವಾಸುದೇವೇನ ಭಾರತ ಕೃಷ್ಣ ಎಷ್ಟು ಜಗ್ಗಿಸಿದ ಮೇಲೆ ಕರ್ಣ ತಲೆಯನ್ನು ತಗ್ಗಿಸಿದ್ದಾನೆ ಲಜ್ಜಯಾವನತೋ ಭೂತ್ವ ಅತ್ಯಂತ ಲಜ್ಜೆಯಿಂದ ಕಂಬನಿ ಮಿಡಿತ ಕಣ್ಣೀರು ಸುರಿಸ್ತಾ ತಾನು ಮಾಡಿದ ತಪ್ಪನ್ನು ಮುಚ್ಚಿಕೊಂಡು ಲೋಕಕ್ಕೆ ತಾನು ದೊಡ್ಡವನಾಗಬೇಕು ಅಂತ ಅನೇಕರು ರಾಜಕಾರಣಿಗಳು ಇಲ್ಲದೆ ಎದ್ದ ಚಾರಿತ್ರವನ್ನು ಪತ್ರಿಕೆಯಲ್ಲಿ ಪ್ರಚಾರ ಮಾಡಬೇಕು ಅಂತ ಹೊರಟಂತೆ ಆತ್ಮವಂಚನೆಯಿಂದ ಏನು ಮಾಡಿದನು ಉತ್ತರ ಕೊಡುವುದಕ್ಕಾಗದೆ ಕೃಷ್ಣನೆದುರಿಗೆ ವಂಚನೆ ಮಾಡುವುದಕ್ಕಾಗದೆ ತಲೆ ತಗ್ಗಿಸಿದ ಆ ಹೊತ್ತಲ್ಲಿ ಕೃಷ್ಣ ಹೇಳಿದ ದಿವ್ಯಾಸ್ತ್ರೇಣ ಇವ ನಿರ್ಭಿದ್ಯ ಪಾತಯ ಮಹಾಬಲ ಇವನು ಸಾಮಾನ್ಯಸ್ತ್ರಕ್ಕೆ ಬಗೋದಿಲ್ಲ ದಿವ್ಯಾಸ್ತ್ರ ಪ್ರಯೋಗ ಮಾಡಿ ಇವನನ್ನು ಮುಗಿಸು ಒಂದೇ ಬಾಣಿಕೆ ಅಂತ ಹೇಳಿದಾಗ ಈಗ ಕರ್ಣವದೇ ಘಟ್ಟಕ್ಕೆ ಬರ್ತಾ ಇದ್ದೇವೆ ಅರ್ಜುನ ಗಾಂಡಿಯವನ್ನು ಮೇಲೆ ಕೆತ್ತಿಕೊಂಡ ಗುರುದ್ರೋಣರನ್ನು ಸ್ಮರಣೆ ಮಾಡಿದ ಬ್ರಹ್ಮಾಸ್ತ್ರವನ್ನು ಹೂಡಿದ ಬ್ರಹ್ಮಾಸ್ತ್ರ ಹೂಡಿದ್ದಲ್ಲದೆ ಇವನು ವಿನಯದಿಂದ ಒಂದು ಪ್ರತಿಜ್ಞೆ ಮಾಡ್ತಾನೆ ಕರ್ಣನ ಪ್ರತಿಜ್ಞೆಯನ್ನು ನೋಡಿದ್ದೀರಿ ಇವನು ಮಾಡಿದ ಪ್ರತಿಜ್ಞೆ ಹೇಗಿತ್ತು ತಪೋಸ್ತಿ ತಪ್ತಂ ಗುರವಶ್ಚ ತೋಷಿತ ನಾ ಮಾಡಿದ ತಪಸ್ಸು ಏನಾದರೂ ಇದ್ದರೆ ಗುರುಗಳಿಗೆ ತೃಪ್ತಿಯಾಗಿದ್ದರೆ ಮಯಾಯದೀಷ್ಟಂ ಸುಹೃದಂ ಶ್ರುತಂ ತಥಾ ಸ್ನೇಹಿತರಿಗೆ ಇಷ್ಟ ಬಂಧುಗಳಿಗೆ ನಾನು ತೃಪ್ತಿಯನ್ನು ಉಂಟು ಮಾಡಿದರೆ ಅನೇನ ಸತ್ಯೇನ ನಿಹಂತ್ವಯಂ ಶರಃ ಆ ಸತ್ಯ ಬಲದಿಂದ ಈ ಬಾಣುವು ಶತ್ರುವನ್ನು ಮುಗಿಸಲಿ ಸುಸಂಹಿತ ಮಮೋರ್ಜಿತಂ ಇದು ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇ ಚ ಪ್ರತಿದ್ವಂದ್ವ ಶರೈರಂ ಜಹಿರಾಮಣಿಂ ಇಂದ್ರಜಿತ್ತನ ಲಕ್ಷ್ಮಣಸ್ವಾಮಿ ಸಂಹಾರ ಮಾಡುವಾಗ ರಾಮನ ಮೇಲಾಣೆ ಹಾಕ್ತಾನೆ ಅದಕ್ಕೆ ಸರಿ ಹೊಂದುವ ಶ್ಲೋಕ ಧರ್ಮಾತ್ಮ ನನ್ನ ಬಲದಿಂದಲ್ಲ ರಾಮನ ಬಲದಿಂದ ಸತ್ಯಸಂಧಶ್ಚ ರಾಮ ದಾಶರಥಿ ಯದಿ ರಾಮನಲ್ಲಿ ಸತ್ಯವಿದ್ರೆ ಧರ್ಮವಿದ್ರೆ ಎಲೆ ಬಾಣವೇ ಆ ಭಗವಂತನ ಮಹಿಮೆಯಿಂದ ನೀನು ಇಂದ್ರಜಿತ್ ತನ್ನ ಕೊಲ್ಲು ಅಂತ ಹೇಳಿದ ಕೂಡಲೇ ಇದು ವಿರೀದೆಂದು ಹೇಳಿದ್ದು ಅರ್ಧ ಕ್ಷಣದಲ್ಲಿ ಇಂದ್ರಜಿತ್ತನ ಪ್ರಾಣ ಹೋಯಿತು ಅಲ್ಲಿಗೆ ಅಲ್ಲಿಗೆ ಸಮವಾಗಿತ್ತು ಇಂದ್ರಜಿತ್ತಿಗೂ ಲಕ್ಷ್ಮಣನಿಗೂ ಒಂದು ರೈಡರ್ ಹಾಕಿದ ಭಗವಂತನ ಬಾಲ ಹಾಕಿದ ಕೂಡಲೇ ಅವನು ಸತ್ತು ಹೋದಂತೆ ಜಿತೇಂದ್ರಿನಾದ ಅರ್ಜುನ ಜಂಭವನ್ನು ಕೊಚ್ಚಿಕೊಳ್ಳದೆ ಕೃಷ್ಣ ಬಲದಿಂದ ಧರ್ಮದ ಬಲದಿಂದ ಬಾಣ ಪ್ರಯೋಗ ಮಾಡಿದ ಕೂಡಲೇ ತಥಾ ವಿಮುಕ್ತೋ ಬಲಿನ ಅರ್ಕ ತೇಜಸ ಮಹಾಬಲಿಷ್ಠನಾದ ಅರ್ಜುನ ತೇಜಸ್ವಿಯಾಗಿ ಅತ್ಯಂತ ವಿನಯದಿಂದ ಗುರುಸ್ಮರಣಪೂರ್ವಕವಾಗಿ ಮಾಸ್ತ ದಿಶೋ ನಭಶ್ಯ ಆ ಬಾಣ ಉರಿಯುವುದಕ್ಕೆ ಆರಂಭವಾಗಿ ಹಾಗೆ ಆಕಾಶಕ್ಕೆ ಒಂದು ಸ್ಫೂಟ್ನಿಕ್ ಹಾರಿಸಿದರೆ ಹಾರೋ ಸಮಯದಲ್ಲಿ ಭೂಮಿ ನಡುಗುವಂಥ ಶಬ್ದವನ್ನು ಮಾಡಿ ಭಯಂಕರ ಜ್ವಾಲೆಯನ್ನು ತದೆಯೋ ಒಂದು ಕ್ಷಿಪಣಿ ಅದೇ ರೀತಿಯಲ್ಲಿ ಇದು ಆ ತೇಜಸ್ಸನ್ನು ಉಂಟು ಮಾಡಿ ತಥೋರ್ಜುನ ತಸ್ಯ ಶಿರೋಜಹಾರ ವೃತ್ರಸ್ಯ ವಜ್ರೇಣ ತಥಾ ಮಹೇಂದ್ರ ಹಿಂದೆ ಇಂದ್ರನು ವೃತ್ರನ ತಲೆಯಿಂದ ತೆಗೆದಂತೆ ಅದು ಕರ್ಣನ ತಲೆಯನ್ನು ತೆಗೆದು ಕೆಳಗೆ ಹಾಕಿಬಿಡ್ತು ಕರ್ಣ ಸಂಹಾರವಾಯಿತು ಪಾಂಡವರ ಕಡೆಯಲ್ಲಿ ಒಂದು ಶಂಖ ಬೇರಿ ಮೃದಂಗ ಎಲ್ಲ ಢಮ ಢಮ ಢಮ ಢಮ ಢಮ ಹೊಡಿತಾ ಇದ್ದಾರೆ ಆ ಶಬ್ದಗಳನ್ನೆಲ್ಲ ನೀವು ಕೇಳಬೇಕು ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಉತ್ತರ ಕನ್ನಡದಲ್ಲಿ ಚಂಡೆ ಬಾರಿಸ್ತಾರೆ ನೋಡಿ ಆ ಚಂಡೆ ಶಬ್ದ ಕೇಳಿ ಎರಡು ಹೋಗಿಬಿಡ್ತೇವೆ ತತ ಪಾಂಡವ ತದ್ಮುರುಚೈಹಿ ದೃಷ್ಟ ಕರ್ಣಂ ಪಾತಿತಂ ಫಾಲ್ಗುನೇನ ತಥೈವ ಕೃಷ್ಣಶ್ಚ ಧನಂಜಯಶ್ಚ ಹೃಷ್ಟೌ ಯಮೋ ವೀರಜಾತೌ ವಾರಿಜಾತೌ ನೀರಲ್ಲಿ ಭಯಂಕರ ಶಂಖಗಳನ್ನು ಊದಿ ಅವರೆಲ್ಲ ಸಂಭ್ರಮದಿಂದ ಇವತ್ತಿನ ಕ್ರಿಕೆಟ್ ಆಟದ ಲೆಕ್ಕದಲ್ಲಿ ಹೇಳೋದಾದ್ರೆ ಮೂರು ವಿಕೆಟ್ ಬಿದ್ದು ಹೋಯಿತು ಕೌರವರ ಕಡೆಯಲ್ಲಿ ಮೂರು ಜನ ವೀರರು ಉರುಳಿ ಹೋದರು ಒಮ್ಮೆಯೂ ಭಾರ್ಗವಾಸ್ತ್ರವನ್ನು ಎಳೆಯಬೇಕು ಅಂತ ತೋರಲೇ ಇಲ್ಲ ಕರ್ಣನಿಗೆ ಮರವುಂಟಾಯಿತು ಹೂಡಿದ್ರೂ ಕೂಡ ಅದಕ್ಕೆ ಬೇಕಾದರೂ ಮಂತ್ರ ಮರೆತು ಹೋಗ್ತಿತ್ತು ಪರಶುರಾಮನ ಶಾಪ ಇತ್ತು ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವರಿಂದ ವಿದ್ಯೆಯನ್ನು ಪಡೆದಂತೆ ದೂರದಲ್ಲಿ ನೋಡ್ತಾ ಇದ್ದಾನೆ ಶಲ್ಯ ಮದ್ರಾಧಿಪಶ್ಚಾಪಿ ಮೂಢಚೇತಾ ಅಯ್ಯೋ ನಾನೇನು ಮಾಡಿದೆ ಅಂತ ಒಂದು ಕ್ಷಣ ಶಲ್ಯನಿಗೂ ಮನಸ್ಸಲ್ಲಿ ಬೇಜಾರಾಗಿರಬಹುದು ನಾ ಬಿಟ್ಟು ಬಂದದ್ದೇ ತಪ್ಪಾಯಿತೋ ಏನೋ ಅವನನ್ನು ಬಯೋ ಸ್ಥಿತಿಯಲ್ಲಿ ಇಲ್ಲ ದುರ್ಯೋಧನ ಮಾಮ ಯಾತ ಕೈ ಕೊಟ್ಟೆ ಅಂತ ಕೇಳೋ ಹಾಗಿಲ್ಲ ಇನ್ನೂ ಸೂರ ಮುಳುಗೋದು ಸ್ವಲ್ಪ ಹೊತ್ತಿತ್ತು ಪಂಚವಿಂಶತಿ ಸಹಸ್ರಾಣ ಪಾದಾತ್ತಾನಾಂ ವಧ ಭೀಮಸೇನೇನ ಪಾಂಡವರೆಲ್ಲ ವಿಜಯೋತ್ಸವ ಮಾಡ್ತಾ ಇದ್ದಾರೆ ಭೀಮ ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ ಭೀಮ ರಥದಲ್ಲಿ ಪತ್ತೆಯೇ ಇಲ್ಲ ಅನ್ಕನ್ವೆನ್ಷನಲ್ ವಾರ್ ಇಪ್ಪತ್ತೈದು ಸಾವಿರ ಕೌರವ ಸೈನಿಕರನ್ನು ಒಂದು ಗಂಟೆ ಒಳಗೆ ಸೂರ್ಯ ಮುಳುಗೋದ್ರಲ್ಲಿ ಭೀಮನೊಬ್ಬನೇ ಸಂಹಾರ ಮಾಡಿದ್ದಾನೆ ಶಲ್ಯ ಭೂಮಿ ಹೇ ದಿಗ್ದರ್ಶನಂ ಉಳಿದಿದ್ದ ಸೈನ್ಯವನ್ನೆಲ್ಲ ಒಗ್ಗೂಡಿಸುವುದಕ್ಕೆ ಶಲ್ಯ ಏನೇನೋ ಏರ್ಪಾಡು ಮಾಡ್ತಾ ಇದ್ದಾನೆ ಸೈನಾಧಿಪತಿಯೇ ಹೋಗಿಬಿಟ್ಟ ನಾಯಕರಿಲ್ಲದ ಸೈನ್ಯ ಶಲ್ಯನ ಮಾತು ಅವರು ಕೇಳ್ತಾ ಇರಲಿಲ್ಲ ಕೌರವ ಸೇನೆ ಒಂದೊಂದು ದಿಕ್ಕೆ ಒಬ್ಬೊಬ್ಬರು ಏನೇನು ಎಲ್ಲೆಲ್ಲಿ ಓಡ್ಬೋದೋ ಅವರೆಲ್ಲ ಹೋಗಿಬಿಟ್ರು ಕೃಷ್ಣಾರ್ಜುನರು ಶಿಬಿರಕ್ಕೆ ಬಂದಿದ್ದಾರೆ ಶಿಬಿರದಲ್ಲಿ ಹೊಕ್ಕ ಮೇಲೆ ರಣಭೂಮಿಯಲ್ಲಿ ಕರ್ಣ ಸತ್ತು ಬಿದ್ದದ್ದನ್ನು ನೋಡಿ ಧರ್ಮರಾಜ ಶ್ರೀಕೃಷ್ಣ ಅರ್ಜುನರಲ್ಲಿ ಭೇಷ್ ಅಂತ ಹೇಳಿದ ಅವನಿಗೆ ಪ್ರಾರಂಭದಲ್ಲಿ ಕರ್ಣ ಯಾರು ಅಂತ ಗೊತ್ತೇ ಇಲ್ಲ ಇನ್ನು ಸ್ತ್ರೀ ಪರ್ವದಲ್ಲಿ ಕುಂತಿ ಹೇಳಿದ ಮೇಲೆ ಎಲ್ಲರಿಗೂ ತರ್ಪಣ ಕೊಟ್ಟ ಮೇಲೆ ಕುಂತಿ ಬಂದು ಹೇಳ್ತಾಳೆ ಕರ್ಣನಿಗೂ ಒಂದು ತರ್ಪಣ ಬಿಡು ಧರ್ಮರಾಜ ಹೇಳಿದ ಛೀ ಸೂತು ಪುತ್ರ ನಾನು ಯಾಕೆ ತರ್ಪಣ ಬಿಡಬೇಕು ಅಂತ ಕೇಳಿದಾಗ ನಿನ್ನ ಅಣ್ಣ ಅವನು ಅಂತ ಹೇಳಿದಾಗ ಬಿಕ್ಕಿ ಬಿಕ್ಕಿ ಹೇಳ್ತಾನೆ ಧರ್ಮರಾಜನಿಗೆ ಗೊತ್ತಿಲ್ಲ ಕರ್ಣನೇ ಸ್ವಂತ ಅಣ್ಣ ಎಂಬುದಾಗಿ ತಮ್ಮನನ್ನು ತಬ್ಬಿಕೊಂಡ ಕೃಷ್ಣನನ್ನು ತಬ್ಬಿಕೊಂಡ ಪಾರ್ಥಮಾದಾಯ ಗೋವಿಂದ ದದರ್ಶ ಯುಧಿಷ್ಠಿರಂ ಶಯಾನಂ ರಾಜಶಾರ್ದೂಲಂ ಕಾಂಚನೇ ಶಯನೋತ್ತಮೇ ಶಿಬಿರದಲ್ಲಿ ಯುಧಿಷ್ಠಿರ ಮಲಗಿದ್ದಾನೆ ಕೃಷ್ಣ ಬಂದ ಅರ್ಜುನ ಬಂದ ಧರ್ಮರಾಜ ನಮಸ್ಕಾರ ಮಾಡಿದರು ಸಪುತ್ರಂ ನಿಹತಂ ದೃಷ್ಟ ಕರ್ಣಂ ರಾಜ ಯುಧಿಷ್ಠಿರ ಸಂಜಾತ ಪ್ರತ್ಯಯೋತೀವ ವೀಕ್ಷ ಚೈವಂ ಪುನಃ ಪುನಃ ಸಪುತ್ರಂ ಕರ್ಣಂ ನಿಹತಂ ಕರ್ಣನ ಮಕ್ಕಳೆಲ್ಲ ಸತ್ತರು ಕರ್ಣನೂ ಸತ್ತ ಕರ್ಣನ ವಂಶವೇ ಹಾಳಾಯಿತು ಕೃಷ್ಣ ನಿನ್ನಿಂದ ನಮ್ಮ ಸೇನೆಯೆಲ್ಲ ರಕ್ಷಿತವಾಯಿತು ನಿರಾಶೋದ್ಯ ದುರಾತ್ಮಾಸೋ ಈಗ ಧೃತರಾಷ್ಟ್ರನ ಮಗನಿಗೆ ಯಾವ ಆಶಯ ಉಳಿಲಿಲ್ಲ ಇನ್ಯಾರನ್ನು ಮಾಡ್ತಾನೆ ಸೇನಾಧಿಪತಿ ಇನ್ಯಾರಿದ್ದಾರೆ ಅವರ ಕಡೆಯಲ್ಲಿ ಯುದ್ಧ ಮುಗಿಬೇಕಲ್ಲ ಹದಿಮೂರು ವರ್ಷ ದಾಟಿಸಿದ್ದೇವೆ ನಿನ್ನ ಕೃಪೆಯಿಂದ ಅಂತ ಕೃಷ್ಣನನ್ನು ಕೊಂಡಾಡ್ತಾ ಇದ್ದಾರೆ ತಾಂಪರ್ಯ ಗೃಹಾದ್ ವಿದ್ರೋ ನೃಪತಿಂ ಅದೇ ಹೊತ್ತಿಗೆ ಅಲ್ಲಿ ವಿದುರನೂ ಬಂದ ಸಂಜಯನೂ ಬಂದ ಯುದ್ಧ ಮುಗಿದೇ ಹೋಯಿತು ಅಂತ ಅವರೆಲ್ಲ ತಿಳ್ಕೊಂಡ್ರು ಯುದ್ಧ ಇನ್ನೂ ಮುಗಿದಿಲ್ಲ ಕಪಿಲಾನಾಂ ಸವತ್ಸಾನಾಂ ವರ್ಷಮೇಕಂ ನಿರಂತರಂ ಯೋದದ್ಯಾತಿ ಸುಕೃತಂ ತದ್ಧಿ ಶ್ರವಣಾತಿ ಕರ್ಣಪರ್ವಣ ಕರ್ಣಪರ್ವಣಃ ಯಾರು ಕೇಳ್ತಾರೆಯೋ ಅವರು ಗೋ ಸಮೇತ ಕರು ಇರುವ ಒಂದು ಕಪ್ಪು ಬಣ್ಣದ ಗೋವನ್ನು ವರ್ಷಮೇಕಂ ನಿರಂತರಂ ಗೋವುಗಳಲ್ಲಿ ಕಪ್ಪು ಬಣ್ಣದ ಗೋವು ಶ್ರೇಷ್ಠ ಅಂತಾರೆ ಕಪಿಲ ಗೋವು ಕಪಿಲ ಅಂತ ಕಪಿಲ ಬಣ್ಣದ್ದು ಅದು ಕರು ಇರಬೇಕು ಬಿಳಿ ಬಣ್ಣದ ಗೋವು ಕರಿ ಬಣ್ಣದ ಗೋವು ಅಂತ ವ್ಯತ್ಯಾಸ ಇಲ್ಲ ಹಾಲು ಒಂದೇ ಆದರೆ ಆರೋಗ್ಯ ಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಹೇಳ್ತಾರೆ ಕಪ್ಪು ಬಣ್ಣದ ಗೋವಿಗೆ ಅದರ ಹಾಲಿಗೆ ತುಂಬ ಶಕ್ತಿಯುಂಟು ರುಚಿಯುಂಟು ಅದರಲ್ಲಿ ವೈಶಿಷ್ಟ್ಯ ಉಂಟು ಐಷ್ ಔಷಧಿ ಲಕ್ಷಣ ಉಂಟು ಅಂಥದೊಂದು ಕಪ್ಪು ಗೋವನ್ನು ಕರುವನ್ನು ದಿವಸಕ್ಕೊಂದರಂತೆ ಒಂದು ವರ್ಷ ಪೂರ್ತಿ ಒಬ್ಬನು ದಾನ ಮಾಡಿದರೆ ಅದರಿಂದ ಏನು ಫಲ ಬರ್ತದೆಯೋ ಕರ್ಣಪರ್ವವನ್ನು ಕೇಳಿದವರಿಗೆ ಅಂಥದ್ದೊಂದು ದಿವ್ಯ ಫಲ ಉಂಟಾಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಕೌರವ ಸೈನ್ಯ ಅಲ್ಲೋಲ್ ಕಲ್ಲೋಲವಾಗಿದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬಿದುರ ಇಲ್ಲಿ ಬಂದು ಸಮಾಧಾನವನ್ನು ಹೇಳಿದ ಅಲ್ಲಿಯೂ ಹೋದ ಅಂತೂ ಯುದ್ಧ ಮುಗೀತಾ ಬಂತಪ್ಪ ಅಂತ ಹೇಳಿದ ಪುನರ್ಲಬ್ಧ ಸಂಯಂ ರಾಜಾನಂ ಪ್ರತಿ ವಿದುರಸ್ಯ ಆಶ್ವಾಸನಂ ಧೃತರಾಷ್ಟ್ರ ಹತ ಹೋದ ಅವನನ್ನು ನೋಡಿದ ಧೃತರಾಷ್ಟ್ರ ವಿದುರ ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ವಿದುರ ಬಂದಿಯೇನೋ ಸಂಜೆಯ ಕರ್ಕೊಂಡು ಬಂದಿಯೇನೋ ನೋಡಿದ್ರೇನೋ ನನ್ನ ದುಸ್ಥಿತಿಯನ್ನು ನನ್ನ ಮಗ ದುಶಾಸನ ಹೋಗಿಬಿಟ್ಟ ನನ್ನ ಮಗ ದುರ್ಯೋಧನ ನಂಬಿದವರೆಲ್ಲ ಒಬ್ಬೊಬ್ಬರಾಗಿ ಕೈ ಕೊಟ್ಟು ಕೈ ಕೊಟ್ಟು ಹೋಗಿಬಿಟ್ರು ಏನು ಮಾಡಬೇಕು ಏನು ಮಾಡಬೇಕು ಅದಕ್ಕೆ ವಿದುರ ಹೇಳಿದ ಇನ್ನಾದರೂ ಶಾಂತಿ ಮಾಡಿಕೊಳ್ಳಿ ಒಬ್ಬನಾದರೂ ಉಳೀಲಿ ದುರ್ಯೋಧನ ಉಳೀಲಿ ಎಂಬತ್ತೈದು ತೊಂಬತ್ತೋ ಜನ ಕೌರವ್ರನ್ನ ಬಲಿ ಕೊಟ್ಟಾಯಿತು ಇನ್ನಾದರೂ ಶಾಂತಿ ಉಂಟಾಗಲಿ ನನ್ನ ಮಗ ಎಲ್ಲಿ ಕೇಳ್ತಾನೆ ಅವನು ಉಳಿಬೇಕು ಅಂತ ನಾನು ಹೇಳ್ತೇನೆ ಇಷ್ಟೆಲ್ಲ ಹೋದ ಮೇಲೆ ನನ್ನ ಮಗ ಉಳಿಯೋದು ತುಂಬ ಕಷ್ಟವಾಗಿದೆ ಏನು ಮಾಡಬೇಕು ಅವನು ಬಂದ ದುರ್ಯೋಧನೂ ಬಂದ ಅಪ್ಪಾಜಿ ಸರ್ವನಾಶವಾಯಿತು ಈ ಕೃಷ್ಣ ಮೋಸದಿಂದ ಕೊಲ್ಲಿಸಿಬಿಟ್ಟ ತದತ್ರ ಪಾಂಡವೈ ಸಾರ್ಧಂ ಸಂಧಿಂ ಮನ್ಯೇ ಕ್ಷಮಂ ಪ್ರಭೋ ವಿದುರ ಹೇಳಿದ ಮಾತು ವಿನಿಯುಂಜೀತರಾಜ್ಯಂ ತ್ವಾಂ ಗೋವಿಂದ ವಚನೇನ ಚ ಏ ದುರ್ಯೋಧನ ನಿನಗೆ ರಾಜ್ಯ ಬೇಕಾದರೆ ಈಗಲೂ ಧರ್ಮರಾಜನ ಕೈಯಲ್ಲಿ ಕೊಡಿಸ್ತೇನೆ ಪಾಂಡವರಿಗೊಂದು ತುಂಡು ಬಿಟ್ಟು ಬಿಟ್ಟರೆ ಸಾಕು ಕೃಷ್ಣ ಹೇಳಿದಂತ ಕೇಳ್ತಾರೆ ಅವರು ನೀನೇ ಒಬ್ಬ ದಂಡ ಈಗಲೂ ನೀನು ಬದುಕು ಅಂತ ಈಗೆಲ್ಲ ಹೇಳಿದಾಗ ದೀರ್ಘವಾಗಿ ನಿಟ್ಟುಸರನ್ನು ಬಿಟ್ಟು ಅವನು ಹೇಳಿದ ತಮ್ಮಂದರೆಲ್ಲ ಹೋದ ಮೇಲೆ ಯಾರಿಗಾಗಿ ಬದುಕಲಿ ನಾನು ಆಗ ಕೃಪಾಚಾರ್ಯರು ಮುಂದೆ ಬಂದರು ಹತೆ ಭೀಷ್ಮೇ ಚ ದ್ರೋಣೇ ಚ ಕರ್ಣೇ ಚೈವ ಮಹಾರಥೇ ಜಯದ್ರತೆ ಚ ನಿಹತೆ ತವ ಭ್ರಾತೃಷು ಚಾನಘ ಲಕ್ಷ್ಮಣೇ ತವ ಪುತ್ರೇ ಚ ಕಿಂ ಶೇಷಂ ಪರ್ಯುಪಾಸ್ಮಹೇ ಮಗು ದುರ್ಯೋಧನ ಭೀಷ್ಮರು ಹೋದರು ಕರ್ಣನೂ ಹೋದ ನಿಮ್ಮ ಮನೆಯಳಿಯ ಜಯದ್ರಥ ಹೋದ ನಿನ್ನ ಸ್ವಂತ ಮಗ ಲಕ್ಷ್ಮಣ ಹೋದ ನಿನ್ನ ಸೋದರರಲ್ಲಿ ಎಂಬತ್ತೈದು ತೊಂಬತ್ತು ಜನ ಹೋದರು ಇನ್ನೇನು ಉಳಿಯಿತೋ ಈಗಲಾದರೂ ಸಂಜೆ ಮಾಡಿಕೋ ಸರ್ವೈರಥ ಚಮೆ ದೀವದ್ಭಿಹಿ ವಿಭತ್ಸು ಅಪರಾಜಿತ ನಾವೆಲ್ಲ ಎದುರಿಸಿದ್ರು ಅರ್ಜುನ ಜೀವಂತವಾಗಿ ಉಳಿದಿದ್ದಾನೆ ಕೃಷ್ಣನೇತ್ರ ಮಹಾಬಾಹು ದೇವೈರವಿ ದುರಾಸದ ಕೃಷ್ಣ ಅವ್ರ ಕಡೆ ಇರೋ ತನಕ ಪಾಂಡವರಿಗೇನೂ ಆಗೋದಿಲ್ಲ ಕೊನ್ನುತೇ ಸೂತಪುತ್ರೋ ಭೂತ್ ಈ ಕರ್ಣನ ಮಾತನ್ನು ಕೇಳಿಕೊಂಡು ಇಷ್ಟೆಲ್ಲ ಮಾಡಿದೆಯಲ್ಲ ಕರ್ಣ ತಾನು ಸತ್ತು ನಿನ್ನನ್ನು ಕೆಟ್ಟ ಸ್ಥಿತಿಯಲ್ಲಿ ಬಿಟ್ಟು ಹೋದ ನಂಬಬೇಡ ನಾ ಹೇಳಿದ್ವಲ್ಲ ಕೇಳಿದೆಯಲ್ಲ ನೀನು ಕೋಹಿ ಹಸಪಮಾನಸ್ತಿ ಯೋ ಶತಿ ಪಾಂಡವಂ ಅರ್ಜುನನನ್ನು ಗೆಲ್ಲಬಲ್ಲವರು ನಿನ್ನ ಸೈನ್ಯದಲ್ಲಿ ಯಾರಿದ್ದಾರೆ ಹೇಳು ಭೀಮನನ್ನು ಗೆಲ್ಲಬಲ್ಲವರು ಯಾರಿದ್ದಾರೆ ಹೇಳು ನಷ್ಟಚಂದ್ರ ಯಥಾರಾತ್ರಿ ಎಂ ಹತನಾಯಕ ನಾಯಕರಿಲ್ಲದೆ ಚಂದ್ರನು ನಕ್ಷತ್ರವೂ ಇಲ್ಲದೆ ರಾತ್ರಿ ಅಂತ ಆಗಿಬಿಟ್ಟಿದೆ ಸೈನ್ಯ ವಾಚವಾಕ್ಯಂ ಯದ್ಭೀಮಃ ಸಭಾ ಮಧ್ಯೆ ವಿಷಾಂಪತೆ ಸಭೆ ಮಧ್ಯದಲ್ಲಿ ದುಶಾಸನ ರಕ್ತವನ್ನು ಕುಡಿತೇನೆ ಅಂತೇನು ಹೇಳಿದ್ನೋ ಆ ಪ್ರತಿಜ್ಞೆ ಪೂರೈಸಿಕೊಂಡ ಭೀಮನೇ ವಾಸಿ ನೀವೆಲ್ಲ ಇದ್ದು ಏನು ಮಾಡಿದ್ರಿ ಅವನಿಗೆ ಕುತಂತ ಸಬಲಂತೇನ ಭೂಯಶ್ಚೈವ ಕರಿಷ್ಯತಿ ಇನ್ನೂ ಒಂದು ಉಳ್ಕೊಂಡಿದೆ ಪ್ರತಿಜ್ಞೆ ಇನ್ನು ತೊಡೆ ಮುರಿತಾನೆ ಎಂಬುದಾಗಿ ಖಂಡಿತ ಮಾಡಿಯೇ ತೀರ್ತಾನೆ ಆಗ ನಿನ್ನ ರಕ್ಷಿಸೋದು ಯಾರೂ ಇರೋದಿಲ್ಲ ಅಕಾರಣಕೃತಾನ್ಯೇವ ತೇಷಾಂ ಫಲಮಾಗತಂ ನಿಷ್ಕಾರಣವಾಗಿ ಪಾಂಡವರ ಹೊಟ್ಟೆ ಏನು ಉರಿಸಿದೆ ಅದರ ಫಲವನ್ನು ಅನುಭವಿಸ್ತಾ ಇದ್ದೀಯೇ ರಕ್ಷ ದುರ್ಯೋಧನ ಆತ್ಮಾನಂ ಆತ್ಮ ಸರ್ವಸ್ಯ ಭಾಜನಂ ನಿನ್ನ ರಕ್ಷಣೆ ನೀನೇ ಮಾಡ್ಕೋಬೇಕು ನೀನು ಉಳಿದರೆ ಯಜ್ಞ ಯಾಗಾದಿಗಳನ್ನು ಮಾಡಿ ಪಾಪವನ್ನು ತೊಳ್ಕೊಳ್ಬೋದು ಪ್ರಾಯಶ್ಚಿತ್ತ ಮಾಡ್ಬೋದು ತಪ್ಪಾಯಿತು ಅಂತ ಕೇಳ್ಬೋದು ದ್ರೌಪದಿ ಕಾಲಿಗೆ ಬೀಳ್ಬೋದು ಧರ್ಮರಾಜನ ಕಾಲಿಗೆ ಬೀಳ್ಬೋದು ಭೀಮನ ಕಾಲಿಗೆ ಬಿದ್ದರೆ ಒಂದು ವೇಳೆ ಕ್ಷಮಿಸಿದರೂ ಕ್ಷಮಿಸಬಹುದು ತದತ್ರ ಪಾಂಡವೈ ಸಾರ್ಧಂ ಸಂಧಿ ಮನ್ಯೇ ಕ್ಷಮಂ ಪ್ರಭು ಸಂಧಿ ಮಾಡಿಕೋ ನಜಾನೀತೆ ಹಿಯ ಶ್ರೇಯ ಶ್ರೇಯಶ್ಚ ಅವಮನ್ಯತೆ ನಾ ಶ್ರೇಯಸ್ಸು ಅಂತ ಹೇಳಿದರೆ ಅದಕ್ಕೆ ಅಪಮಾನ ಮಾಡ್ತೀಯೇ ನಿನಗಾಗಿ ಸ್ವಂತ ಬುದ್ಧಿ ಇಲ್ಲ ಶ್ರೇಯಸ್ಸು ಶ್ರೇಯಸ್ಸಾತಿ ನತು ಮೌಢ್ಯೇನ ಮೂಢ ಬುದ್ಧಿಯಲ್ಲಿರುವವನಿಗೆ ಶ್ರೇಯಸ್ ಅನ್ನೋದು ಕಾಣಿಸೋದಿಲ್ಲ ರಾಜನ್ ಗಂತುಹು ಪರಾಭವಂ ಯಾವನು ಸೋಲಬೇಕು ಸಾಯಬೇಕು ಅಂತ ಹೊರಟಿರ್ತಾನೆಯೋ ಅವನಿಗೆ ಶ್ರೇಯಸ್ಸು ಕಾಣಿಸೋದಿಲ್ಲ ವಿಚಿತ್ರವೀರ್ಯ ವಚನಾತಿ ಕೃಪಾಶೀಲೋ ಯುಧಿಷ್ಠಿರ ವೈಚಿತ್ರವೀರ್ಯ ವಚನಾತಿ ನಿಮ್ಮ ತಂದೆ ಬದುಕಿದ್ದಾನೆ ಒಂದು ಮಾತು ಕರೆಸಿ ಧರ್ಮರಾಜನಿಗೆ ಏನು ಆಯ್ತಪ್ಪ ಇಷ್ಟಲ್ಲ ಯುದ್ಧ ನನ್ನ ಮಗನಿಗೆ ಕ್ಷಮಿಸಿಬಿಡು ಅಂತ ಹೇಳಿದರೆ ಯುಧಿಷ್ಠಿರ ಈಗಲೂ ವಿನಯುಂಜೀತ ರಾಜ್ಯಂತ್ವಾಂ ಗೋವಿಂದ ವಚನೇನ ಚ ಧರ್ಮರಾಜನ ಗುಣ ನನಗೆ ಗೊತ್ತಿಲ್ಲ ಕೃಷ್ಣ ಹೇಳಿದರೆ ಸಾಕು ರಾಜ್ಯ ಕೊಟ್ಬಿಡ್ತಾರೆ ಏತಕ್ಷೇಮಮಹಂ ಮನ್ಯೇ ನಿನ್ನ ಕೆಟ್ಟ ಮರ್ಯಾದೆ ದುಷ್ಟ ಮರ್ಯಾದೆ ಉಳ್ಕೊಳ್ಳುತ್ತೆ ದುರ್ಯೋಧನ ಮಾನ ಅಂತಾರಲ್ಲ ನೀನೇ ಆಳ್ಬೇಕಲ್ಲ ಭೂಮಿ ಆಳು ನೀನೇ ಭಿಕ್ಷೆ ಕೊಡು ಒಂಚೂರು ಭೂಮಿಯನ್ನು ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ತಾರೆ ನತ್ವಾಂಬ್ರವೀಮಿ ಕಾರ್ಪಣ್ಯಾತ್ ನಾನು ಹೆದರ್ಕೊಂಡು ಮಾತನಾಡ್ತಾ ಇಲ್ಲ ಪ್ರಾಣ ಪರಿರಕ್ಷಣಾತ್ ನಾನು ಉಳಿಬೇಕು ಅಂತ ಹೇಳ್ತಾ ಇಲ್ಲ ನೀನು ನನ್ನ ತಿಂದಿದ್ದೇನೆ ನಿನಗೆ ಪಥ್ಯವನ್ನು ಹೇಳಬೇಕು ಪಥ್ಯಂ ರಾಜನ್ ಬ್ರವೀಮಿ ತ್ವಾಂ ತತ್ಪರ ಅಸುಹು ಸ್ಮರಿಷಸಿ ನೀ ಸಾಯುವಾಗ ನೆನಪು ಮಾಡ್ಕೊಳ್ತೀಯ ನನ್ನ ಮಾತನ್ನು ಕೇಳದೇ ಇದ್ದರೆ ಇತಿ ವೃದ್ಧೋ ವಿಲಭ್ಯ ಇತತಿ ಕೃಪಃ ಶಾರದ್ವತೋ ವಚಃ ದೀರ್ಘಮುಷ್ಣಂಚ ನಿಶ್ವಸ್ಯ ಶುಶೋಚಮೋಹಚ ಅಯ್ಯೋ ದುರ್ಯೋಧನ ಹೀಗಾಯ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟು ಯಾವತ್ತೊಳದೆ ಇದ್ದ ಕೃಪಾಚಾರ್ಯ ಅತ್ತ ಎಂಬಲ್ಲಿಗೆ ಈ ಪರ್ವ ಸಮಾಪ್ತಿಯಾಗ್ತಾ ಇದೆ